ಏನೇನೋ ಗತ್ತು ಮಾಡಿದ ನಮ್ಮ ಜೀವನೇನೋ ಗಮ್ಮತ್ತು ಮಾಡಿದ ಏನೇನೋ ಗತ್ತು ಮಾಡಿದ ನಮ್ಮ ಶಿವನೇನೇನೋ ಗಮ್ಮತ್ತು ಮಾಡಿದ ಏನೇನೋ ಗತ್ತು ಮಾಡಿ ಶಿವನೇನೋ ಗಮ್ಮತ್ತು ಮಾಡಿದ ಶಿವನೇನೋ ಗಮ್ಮತ್ತು ಮಾಡಿದ ಕಟ್ಟೆ ಬೂದಿ ಹಚ್ಚಿಕೊಂಡು ಬೆಟ್ಟದೊಳ್ನ ಕಟ್ಟಿಕೊಂಡು ಬಟ್ಟೆ ಬೂದಿ ಹಚ್ಚಿಕೊಂಡು ಬೆಟ್ಟದೊಳ್ನ ಕಟ್ಟಿಕೊಂಡು ಹುಚ್ಚು ಹುಚ್ಚು ಲೀಲೆಯಾಡಿದ ಹುಚ್ಚು ಹೊತ್ತು ಲೀಲೆಯಾಡಿದ ಹತ್ತಿಗೊಂದು ಸೊಂಡ್ಲು ಮಾಡಿದ ನಮ್ಮ ಶಿವ ಹತ್ತಿಗೊಂದು ಸೊಂಡ್ಲು ಮಾಡಿದ ನಮ್ಮ ಶಿವ ಅವಿಗೆರಡು ಜಿಗ್ವೆ ಮಾಡಿದ ಅವಿಗೆರಡು ಜಿಗ್ವೆ ಮಾಡಿದ ಹತ್ತಿಗೊಂದು ಸೊಂಡ್ಲು ಮಾಡಿ ಅವಿಗೆರಡು ಜಿಗ್ವೆ ಮಾಡಿ ಹತ್ತಿಗೊಂದು ಸೊಂಡ್ಲು ಮಾಡಿ ಅವಿಗೆರಡು ಜಿಗ್ವೆ ಮಾಡಿ ಹೆಚ್ಚು ಕಡಿಮೆ ಲೋಕ ಮಾಡಿದ ನಮ್ಮ ಶಿವ ಹೆಚ್ಚು ಕಡಿಮೆ ಲೋಕ ಮಾಡಿದ ನಮ್ಮ ಶಿವನೇನೋ ಗಮ್ಮತ್ತು ಮಾಡಿದ ನಮ್ಮ ಶಿವನೇನೋ ಗಮ್ಮತ್ತು ಮಾಡಿದ ನಾರಿಗೆರಡು ಕಣ್ಣು ಮಾಡಿದ ನಾರಿಗೆರಡು ಕಣ್ಣು ಮಾಡಿದ ನಮ್ಮ ಶಿವ ನಾರಿ ಕೆಳಕ್ ಮೂರು ಮಾಡಿದ ನಾರಿಗೆರಡು ಕಣ್ಣು ಮಾಡಿ ನಾರಿ ಕೆಳ ಮೂರು ಮಾಡಿ ಲೋಕ ಮಾಡಿದ ನಮ್ಮ ಶಿವ ಹೆಚ್ಚು ಕಡಿಮೆ ಲೋಕ ಮಾಡಿದ ಬ್ರಹ್ಮ ವಿಷ್ಣುಗಳನ್ನು ಮಾಡಿದ ನಮ್ಮ ಶಿವ ತಿಮ್ಮಲಿಂಗಯ್ಯನ ಮಾಡಿದ ಬ್ರಹ್ಮ ವಿಷ್ಣುಗಳನ್ನು ಮಾಡಿದ ನಮ್ಮ ಶಿವ ತಿಮ್ಮಲಿಂಗಯ್ಯನ ಮಾಡಿದ ಬ್ರಹ್ಮ ವಿಷ್ಣು ತಿಮ್ಮಲಿಂಗ ಎಲ್ಲ ಮಾಡಿದ ನಮ್ಮ ಶಿವ ತೊಟ್ಟು ಪಟ್ಟು ಲೋಕ ಮಾಡಿದ ಏನೇನೋ ಗತ್ತು ಮಾಡಿದ ನಮ್ಮ ನೀನು ಗಮ್ಮತ್ತು ಮಾಡಿದ